तत्र प्रथमाध्याये ग्रन्थसन्दर्भप्रदर्शनाय प्रदर्शनार्थम् अर्जुनविषादोपन्यासः इत्युक्तम् यद्यपि प्रथमाध्यायस्य भाष्यकारैः भाष्यं नैव लिखितं तथापि तत्र सम्बन्धार्थत्वेन अयमेव व्याख्यातः द्वितीये पुनः साङ्ख्ये बुद्धिः योगे बुद्धिर्च द्वे बुद्धिः उपदिश्य साङ्ख्यदृष्ट्या निष्क्रियात्मतत्त्वोपदेशः कृतः ಯೋಗದೃಷ್ಟ್ಯಾಚ ಈಶ್ವರಾರ್ಪಣ ಬುದ್ಧ್ಯ ಕರ್ಮಾನುಷ್ಠಾನಂ ಸಾಂಖ್ಯಾನಂ ಮೋಕ್ಷಾಖ್ಯಂ ಫಲಂಚ ಉಪದಿಷ್ಟಂ ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ ಇತಿ ದ್ವಿತೀಯಾಧ್ಯಾಯೇ ಭಗವತ ತತ್ವೋಪದೇಶಃ ಕೃತಃ ಅಸ್ಯ ಶ್ಲೋಕಸ್ಯ ಅಯಮರ್ಥಃ ತು ಅಸತೋ ವಿಶೇಷಣಾರ್ಥಃ ಅಸತೋ ವಿಶೇಷಣಾರ್ಥಃ ಇತ್ಯುಕ್ತೆ ಸದಿತ್ಯರ್ಥಃ ತತ್ ಸತ್ ಯದ್ವರ್ತತೆ ತದ್ ಅವಿನಾಶಿ ಇತಿ ಜ್ಞಾತವ್ಯಂ ಕಥಂ ಅವಿನಾಶಿ ಇತ್ಯುಕ್ತೆ ವಿನಶ್ ವಿನಂಷ್ಟುಂ ಶೀಲಂ ಯಸ್ಯ ವರ್ತತೆ ತತ್ ವಿನಾಶಿ ತತ್ರ ವಿನಷ್ಟು ವಿನಂಷ್ಟುಂ ಶೀಲಂ ಅಸ್ಯ ನಾಸ್ತಿ ಇತಿ ಅವಿನಾಶಿ ಇತಿ ಉಕ್ತಂ ತತ್ ಅವಿನಾಶಿ ಇತ್ಯುಕ್ತೆ ತತ್ ಕಿಂ ಇತ್ಯುಕ್ತೆ ಉಚ್ಯತೆ ಇದಂ ಸರ್ವಂ ಯೇನ ಸದಾಖ್ಯೇನ ಬ್ರಹ್ಮಣ ವ್ಯಾಪ್ತಂ ತತ್ ತದವಿನಾಶಿ ತಸ್ಯ ಅದರ್ಶನಂ ನ ಕೇನಾಪಿ ಶಕ್ಯತೆ ಯಥಾ ಚಕ್ಷುರ್ಗತರೇಖಾ ಚಕ್ಷುಃ ನ ಪಶ್ಯತಿ ತಥಾ ಅಸ್ಯ ಇದಂ ಜಗತ್ ಏನ ವ್ಯಾಪ್ತಂ ತಸ್ಯ ಅವಿನಾಶಂ ಕರ್ತಂ ಏನ ಕೇನಾಪಿ ನ ಶಕ್ಯತೆ ಪುನಃ ಉಪದೇಶಂ ಕೃತ್ವ ಶ್ಲೋಕಜಾತೈ ಇಮಂ ಶ್ಲೋ ಶ್ಲೋಕಜಾತೈ ಉಪದೇಶಂ ಕೃತ್ವ ಇಮಂ ಶ್ಲೋಕಂ ಉಕ್ತವಾನ್ ಭಗವಾನ್ ಏಷಾ ತೇ ಬಿಹಿತಾ ಸಾಂಖ್ಯೆ ಬುದ್ಧಿರ್ಯೋಗೆ ತ್ವಿಮಾಂ ಶೃಣು ಇತಿ ತತ್ರ ಸಾಂಖ್ಯಯೋಗ ಕರ್ಮಜ್ಞಾನಾದಿ ಶಬ್ದಾನಾಂ ಅರ್ಥಃ ವಿವೇಕ್ಷ್ಯತೆ ಯತ್ಕಾರಣಂ ಇತ್ಯುಕ್ತೆ ಅಸ್ಮಿನ್ ಗ್ರಂಥೆ ಸಾಂಖ್ಯ ಯೋಗ ಕರ್ಮ ಜ್ಞಾನಾದಿ ಶಬ್ದಾಹ ವಿವಿಧೇಷು ಅರ್ಥೇಷು ಪ್ರಯುಕ್ತಾಹ ತದರ್ಥಂ ವಿಚಾರಣೀಯಂ ಏವಂ ಸತಿ ಅತ್ರ ಏಷಾ ತೇ ಸಾಂಖ್ಯ ಇತ್ಯತ್ರ ಕೇವಲಂ ಇತ್ಯತ್ರ ಸರ್ವತ್ರ ಗೀತಾಶಾಸ್ತ್ರೆ ತಾತ್ಪರ್ಯೇಣ ಶ್ರೌತಜ್ಞಾನಪ್ರ ಉಕ್ತಂ ಏಷಾ ಭೀತಾ ಸಾಂಖ್ಯೆ ಬುದ್ಧಿರ್ಯೋಗ್ಯೆ ತ್ವಿಮಾಂ ಶೃಣೋ ಇತಿ ಆತ್ಮತತ್ವನಿರೂಪಣಪ್ರಕರಣ ಪಠಿತೋಯಂ ಶ್ಲೋಕಃ ಪೂರ್ವಂ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತ್ವನಯೋಸ್ತತ್ವದರ್ಶಿಭಿಃ ಇತಿ ಸತಸದೋಹ ವಿವೇಕ ವಿವೇಕ ವಿವೇಕೋಪಿ ಕೃತಃ ಅವಿನಾಶಿತ ತದ್ವಿದ್ಧಿ ಇತಿ ಆತ್ಮನಃ ಜಗದ್ವ್ಯಾಪಕತ್ವಮಿ ಉಕ್ತಂ ತತ್ರ ಏತತ್ ಸರ್ವಂ ಆತ್ಮತತ್ವನಿರೂಪಣಪ್ರಕರಣ ಪಠಿತಃ ಯೇ ಸಾಂಖ್ಯಶಬ್ದೇನ ಸಾಂಖ್ಯದರ್ಶನಾಭಿಮತ್ತ ಪುರುಷಸ್ಯ ಧರ್ಮೋ ವದತಿ ತದ್ಧರ್ಮ ಅತ್ರ ನ ಭವಿತುಮರ್ಹತಿ ಕಿಮರ್ಥಮ್ ಇತ್ಯುಕ್ತೆ ತತ್ರ ತೇ ಸಾಂಖ್ಯಾ ಯೇ ವದಂತಿ ಪುರುಷ ಸಹ ಚೇತನ ಪರಂತು ಸಹ ನೈವ ಚೇಷ್ಟಾ ಕರೋತಿ ಇತಿ ವದತಿ ಅತ್ರ ತಥಾ ನ ಅಗ್ರೇಪಿ ತೃತೀಯ ಪಂಚಮ ತ್ರಯೋದಶಾಧ್ಯಾಯೇಶು ಸಾಂಖ್ಯಶಬ್ದಸ್ಯ ಶ್ರೌತಜ್ಞಾನಪರಃ ಇತಿ गम्यते येषां प्रति साङ्ख्याबुद्धिः कष्टसाध्या तां प्रति कर्मयोगोऽपि उक्तः कथम् ईश्वरार्पणबुद्ध्या अनुष्ठीयमानं कर्म सत्त्वशुद्धये भवति सत्त्वशुद्ध सत्त्वशुद्ध्यानन्तरं ज्ञाननिष्ठायाम् अधिकारः इति पुनः मुमुक्षूणां कृते गीताशास्त्रे प्रजाहाति यदा कामानित्यारभ्य आ अध्यापरिसमाप्तेः स्थितप्रज्ञलक्षणं साधनत्वेन उपशिष्टम् उपदिष्टम् सर्वत्रैव हि अध्यात्मशास्त्रे कृतार्थलक्षणानि यानि तान्येव साधनानि उपदिश्यन्ते किमर्थं यत्नसाध्यत्वादिति तत्र वार्तिकेपि सुरेश्वराचार्य एवमुक्तम् अद्रेष्टृ अद्रेष्टृत्वादयो ये गुणाः ते ज्ञानं प्रति अयत्नते एव सिद्ध्यन्ते तदर्थं तान् ತೇ ಏವ ಗುಣಾ ಸಾಧನತ್ವೇನ ಉಪದಿಶ್ಯತೆ ಇತಿ ಅಂತೆ ದ್ವಿತೀಯಾಧ್ಯಾಯೇ ಜ್ಞಾನಿನೋ ಲಕ್ಷಣ ಮುಕ್ತ ಜ್ಞಾನಿಷ್ಠ ಅಪಿ ಸ್ತೂಯತೆ ಕಥಂ ಸ್ತೂಯತೆ ಇತ್ಯುಕ್ತೆ ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ಪ್ರಾಪ್ಯ ವಿಮುಖ್ಯತಿ ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮನಿರ್ವಾಣಂ ರುಚ್ಯತಿ ಅಂತಕಾಲೇಪಿ ಮೋಕ್ಷಂ ಗಚ್ಚತಿ ರುಚ್ಯತಿ ಚೇತ್ ಕಿಮು ವಕ್ತವ್ಯಂ ಬ್ರಹ್ಮಚರ್ಯಾದೇವ ಪ್ರವೃಜ್ಯ ಸನ್ನಿಸ್ಯ ಯಾವಜ್ಜೀವಂ ಬ್ರಹ್ಮಣಿ ಅವತಿಷ್ಠತೆ ಸಹ ಬ್ರಹ್ಮ ನಿರ್ವಾಣ ಮೃಚ್ಛತಿ ಇತಿ